ಒಂಬತ್ತನೇ ದಿವಸದ ಯುದ್ಧ ಭಾಗಕ್ಕೆ ಬರ್ತಾ ಇದ್ದೇವೆ ಈ ಎಂಟು ದಿವಸಗಳಲ್ಲಿ ಒಂದು ದಿವಸ ಪಾಂಡವರಿಗೆ ಒಂದು ದಿವಸ ಕೌರವರಿಗೆ ಹೀಗೆ ಪರಸ್ಪರ ಜಯಲಕ್ಷ್ಮಿ ಒಲಿತಾ ವ್ಯತ್ಯಾಸವಾಗಿದ್ದರು ಮುಖ್ಯವಾದ ವ್ಯತ್ಯಾಸವೆಂದರೆ ನಲವತ್ತ ಆರು ಕೌರವರು ಸತ್ತಿದ್ದರು ಅದು ತುಂಬಲಾರದ ಹಾನಿಯಾಗಿ ಒಟ್ಟಿನ ಮೇಲೆ ಹೇಳೋದಾಗಿದ್ದರೆ ಕೌರವರಿಗೆ ಸೋಲು ಹೆಚ್ಚಾಗಿತ್ತು ಆದರೆ ಭೀಷ್ಮ ಇನ್ನೂ ಬದುಕಿದ್ದ ಇವನು ಪಾಂಡವರನ್ನ ರಕ್ಷಿಸ್ತಾ ಇದ್ದಾನೆ ನಮ್ಮ ಕಡೆ ಎದ್ದುಕೊಂಡು ಇವನಿರೋ ತನಕ ನಮಗೆ ಜೈವಿಲ್ಲ ಅಂತ ದುರ್ಯೋಧನಿಗೆ ಮನಸ್ಸು ಪುಕುಪುಕ ಅಂತ ಇದೆ ಅವತ್ತು ಪ್ರಾರಂಭದಲ್ಲಿ ಕೃಪಶ್ಚ ಕೃತವರ್ಮ ಚ ಶೈಬ್ಯಶ್ಚ ಶಕುನಿ ಸೈಂಧವಶ್ಚವ ಕಾಂಬೋಜಶ್ಚ ಅಗ್ರತಃ ಇವರೆಲ್ಲ ಸೇರಿಕೊಂಡು ಅವತ್ತು ಬೇರೆ ವ್ಯೂಹವನ್ನು ರಚನೆ ಮಾಡ್ತಾ ಇದ್ದಾರೆ ಸರ್ವತೋ ಭದ್ರವೆಂಬ ವ್ಯೂಹ ಸರ್ವತೋ ಭದ್ರ ಹೇಗಿರುತ್ತೆ ಪಗಡೆಕಾಯಿ ಹಾಸು ಹಾಸಿದ ಹಾಗೆ ಅಂದರೆ ಕ್ರಾಸ್ ಮಾರ್ಕ್ ಹಾಕಿದ ಹಾಗೆ ನಾಲ್ಕು ಕಡೆಯಲ್ಲಿ ಹಾಸಿರುವಂತೆ ಅದರಲ್ಲಿ ಮುಖ್ಯದ ಮುಖದ ಕ ಭಾಗದಲ್ಲಿ ಯಾರಿದ್ದರು ಹೊಟ್ಟೆ ಭಾಗದಲ್ಲಿ ಯಾರಿದ್ದರು ಕೈಗಳ ಭಾಗದಲ್ಲಿ ಯಾರಿದ್ದರು ಬೆನ್ನಿನ ಭಾಗದಲ್ಲಿ ಯಾರಿದ್ದರು ಅದನ್ನೆಲ್ಲ ವರ್ಣನೆ ಕೊಡ್ತಾರೆ ಅವತ್ತು ಪಾಂಡವರು ಕೂಡ ಪ್ರತಿಯಾಗಿ ಅದೇ ರೀತಿಯ ಒಂದು ವ್ಯೂಹವನ್ನು ಮಾಡಿದ್ದಾರೆ ಆದರೆ ಪಾಂಡವರಿಗೆ ಒಳ್ಳೆಯ ಶಕುನಗಳಾದವು ಕೌರವರಿಗೆ ಅಪಶಕುನಗಳಾದವು ಏನಾಯಿತು ಶಬ್ದೇ ಮಹತಾ ಪ್ರಜಕಂಪೇ ವಸುಂಧರ ಭೂಕಂಪವಾದಂಥ ಭಯಂಕರ ಶಬ್ದವಾಯಿತು ಎಲ್ಲಿಂದ ಅಂತ ಗೊತ್ತಾಗಲಿಲ್ಲ ಸಪ್ರಭಶ್ಚೋದಿತ ಸೂರ್ಯ ನಿಷ್ಪ್ರಭ ಸಮಪದ್ಯತ ಚೆನ್ನಾಗಿ ಬಿಸಿಲಿದ್ದು ಇದ್ದಕ್ಕಿದ್ದಂತೆ ಸೂರ್ಯನ ಪ್ರಭೆ ಕಳೆಗುಂದಿತು ವವುಶ್ಚಬಾತಾಹ ತುಮುಲಾಹ ಎಲ್ಲೆಂದಲೋ ಗಾಳಿ ಬೀಸಿ ಪರಸ್ಪರ ಅದರ ಸುಂಟ್ರ ಗಾಳಿ ಏರ್ಪಟ್ಟಿತು ಘೋರಾಶ್ಚ ಘೋರ ನಿರ್ಹ್ರಾದಾಹ ಶಿವ ಅಸ್ತತ್ರ ವವಾಶಿರೇ ಏನೇನೋ ಶಬ್ದಗಳು ಕೇಳಿಸೋಕೆ ಶುರುವಾಯಿತು ಧೂಳು ಎಲ್ಲ ಕಡೆ ಮುಚ್ಚಿಕೊಂಡಿತು ಪಾಂಸು ವರ್ಷಂ ಚ ರುದ್ರೇಣ ಸಮನ್ಮಿಶ್ರಂ ಅಸ್ಥಿವರ್ಷಂ ತಥೈವ ತಥೈವಚ ಕೌರವ ಸೈನಿಕರ ಮೇಲೆ ರಕ್ತ ಮೇಲಿಂದ ಸುರಿಯೋದಕ್ಕೆ ಆರಂಭವಾಯಿತು ಮೂಡಗಳು ಬೀಳೋದಕ್ಕೆ ಆರಂಭವಾಯಿತು ಕುದುರೆಗಳ ಕಣ್ಣಲ್ಲಿ ನೀರು ಉಂಟಾಯಿತು ರುದತಾಂ ವಾಹನಾನಾಂಚ ನೇತ್ರೆಭ್ಯ ಪ್ರಾಪತ ಜಲಂ ಯುದ್ಧ ಭೂಮಿಯಲ್ಲಿ ನಾಯಗಳೆಲ್ಲ ಬಂದಿದ್ದವು ಮಾಂಸ ತಿನ್ನೋದಕ್ಕೆ ಅವು ಬಗಳೋದಕ್ಕೆ ಪ್ರಾರಂಭ ಮಾಡಿದವು ಜ್ವಲಿತಾಶ್ಚಮ ಉಲ್ಕಾಪಾತ ಆರಂಭವಾಯಿತು ಇದನ್ನೆಲ್ಲ ನೋಡಿದ ಭೀಷ್ಮ ಇವತ್ತೇನೋ ಅನಾಹುತ ಆಗುತ್ತೆ ಅಂತ ತಿಳ್ಕೊಂಡ ಸರಿ ಆವತ್ತಿನ ಯುದ್ಧದಲ್ಲಿ ಅರ್ಜುನನಿಗೂ ಭೀಷ್ಮ ಮತ್ತು ಕೃಪನಿಗೂ ಯುದ್ಧವಾಯಿತು ಭೀಷ್ಮ ಕೃಪರು ಒಂದು ಕಡೆ ಅರ್ಜುನನೇ ಒಬ್ಬ ಒಂದು ಕಡೆ ಭೀಷ್ಮನನ್ನು ಬಿಡಿಸುವುದಕ್ಕೆ ಅದೇ ಜಾಗದಲ್ಲಿ ಅವತ್ತು ದ್ರೋಣ ಮತ್ತು ಅಶ್ವತ್ಥಾಮರು ಬಂದರು ಒಬ್ಬ ಅರ್ಜುನ ನಾಲ್ವರ ಜೊತೆಯಲ್ಲಿ ಹೋರಾಡ್ತಾ ಇದ್ದಾನೆ ಹೋರಾಡಿ ಅರ್ಜುನನನ್ನು ಅವರು ನಾಲ್ವರು ಹಿಮ್ಮೆಟ್ಟಿಸಿದರು ಆ ಹೊತ್ತಿಗೆ ಸ್ವಲ್ಪ ಮಟ್ಟಿಗೆ ಕೌರವರಿಗೆ ಜಯವಾಯಿತು ಇನ್ನೊಂದು ಮುಖದಲ್ಲಿ ಭೀಮನಿಂದ ತ್ರಿಗರ್ತರ ಗಜಸೇನೆ ಪೂರ್ಣವಾಗಿ ನಾಶವಾಯಿತು ತ್ರಿಗರ್ತರು ಓಡಿ ಹೋದರು ಮತ್ತೊಂದು ಮುಖದಲ್ಲಿ ಭೀಮ ವಾಲ್ಮೀಕ ದೊರೆಯನ್ನು ಮುದುಕನ ಎದುರಿಸಿದ ಭೀಷ್ಮರ ರಕ್ಷಣೆಗೆ ದುಶ್ಯಾಸನ ಬಂದ ಅವತ್ತು ಮಧ್ಯಾಹ್ನ ಸ್ವಲ್ಪ ಮಟ್ಟಿಗೆ ಪಾಂಡವರು ಸೋಲಾದರೂ ಕೂಡ ಭೀಷ್ಮನ ಮಟ್ಟಿಗೆ ಅತ್ಯಂತ ಕೆಟ್ಟ ದಿವಸ ತುಂಬ ದಣದಿದ್ದಾನೆ ಮುದುಕ ಮೈ ತುಂಬ ರಕ್ತ ಸುರಿತಾ ಇದೆ ಭೀಷ್ಮರು ಕೋಪಗೊಂಡು ಸಾಯಂಕಾಲ ಆಗುವಷ್ಟರಲ್ಲಿ ಎಲ್ಲ ಪಾಂಡವ ಸೈನ್ಯವನ್ನು ಸೋಲಿಸಿದರು ಅಪಾರವಾದ ಪಾಂಡವ ಸೇನೆಯನ್ನು ಹಾನಿ ಮಾಡಿದರು ಇನ್ನೇನು ಸೂರ್ಯ ಮುಳುಗಬೇಕು ಕೃಷ್ಣನಿಗೆ ಮತ್ತೆ ಕೋಪ ಬಂತು ಅಲ್ಲ ಮೂರನೇ ದಿವಸವೇ ಹೇಳಿದ್ದಾನೆ ಶಕಲ್ ತಗೊಂಡು ಮುಗಿಸ್ತೇನೆ ಅಂತ ಇನ್ನೂ ಆರು ದಿವಸ ಆಯಿತು ಪಾಂಡವರಿಗೆ ಅರ್ಧಕ್ಕಿಂತ ಹೆಚ್ಚು ಸೈನ್ಯ ಹೋಗಿಬಿಟ್ಟಿದೆ ತುಂಬ ಕೋಪ ಬಂತು ಕೃಷ್ಣನಿಗೆ ಅಕಾಮ ಇವ ಬೀಭತ್ಸು ಇದಂ ವಚನಮಬ್ರವೀತ್ ಅವಧ್ಯಾನಾಂ ವಧಂ ಕೃತ್ವ ರಾಜ್ಯಂ ವಾ ನರಕೋತ್ತರಂ ದುಃಖಾನಿ ವನಮಾಸೇವ ಖಿನ್ನ ಮೇ ಸುಕೃತ ಭವೇತ್ ಕರಿಷ್ಯೇ ವಚನಂತವ ನಿನ್ನ ಮಾತು ಕೇಳ್ತೇನೆ ಅಂತ ಹೇಳ್ತಲೇ ಇದ್ದಾನೆ ಅದು ಏನೂ ಮಾಡ್ತಾ ಇಲ್ಲ ಹೊಡೆಯೋ ಭೀಷ್ಮನನ್ನು ಅಂದರೆ ಸ್ವಲ್ಪ ತಾಳು ಅಂತಾನೆ ಆ ಶಿಖಂಡಿಯಲ್ಲಿ ಹೋದ ಪತ್ತೆಯೇ ಇಲ್ಲ ತುಂಬ ಕೋಪ ಬಂದ್ಬಿಡ್ತು ಉತ್ಸೃಜ್ಯ ರಜತ ಪ್ರಖ್ಯಾನ್ ಹಯಾನ್ ಪಾರ್ಥಸ್ಯ ಮಾರಿಷ ಲಗಾಮಗಳನ್ನು ಕೆಳಗೆ ಹಾಕಿದ ಕೃಷ್ಣ ರಥದಿಂದ ಕೆಳಗೆ ಧುಮುಕಿದ ವಾಸುದೇವಸ್ತತೋ ಯೋಗಿ ಪ್ರಜಸ್ಕಂದ ಮಹಾರಥಾತಿ ನಭಿದುದ್ರಾಮ ಭೀಷ್ಮಂಚ ಭುಜ ಪ್ರಹರಣೋ ಬಲಿ ಭುಜವನ್ನು ಕೆತ್ತಿದ ಎತ್ತಿದ ತೇಜಸ್ವಿ ಕ್ರೋಧತಾಮ್ರೇಕ್ಷಣಃ ಕೃಷ್ಣ ಜಿಗಾಂಸುಃ ಅಮಿತದ್ಯುತಿ ಮತ್ತೆ ಚಕ್ರವನ್ನು ನೆನೆಸಿಕೊಂಡ ಚಕ್ರ ಕೈಲಿ ಬಂದು ಕೂಡ್ತು ಓಡ್ತಾ ಇದ್ದಾನೆ ಭೂಮಿ ನಡುಗ್ತಾ ಇರುವಂತೆ ಎದುರುಗಡೆ ಇದ್ದವರು ಕೌರವ ಸೈನ್ಯವೆಲ್ಲ ಶರಣಾಗತಿ ಮಾಡಿತು ಅಯ್ಯೋ ಅಯ್ಯೋ ಇವತ್ತು ಸತ್ತು ಹೋದ ಭೀಷ್ಮ ಭೀಷ್ಮ ಕಥೆ ಮುಗಿಯಿತು ಎಂಬುದಾಗಿ ಹತೋ ಭೀಷ್ಮ ಹತೋ ಭೀಷ್ಮ ತತ್ರ ತತ್ರ ಬಚೋ ಮಹತ್ ಇಡೀ ಸೈನ್ಯ ಹೇಳ್ತಾ ಇದೆ ಅಯ್ಯೋ ಭೀಷ್ಮ ಸತ್ತ ಅಯ್ಯೋ ಭೀಷ್ಮ ಸತ್ತ ಎಂಬುದಾಗಿ ಅಷ್ಟು ಭಯಂಕರ ಕೋಪ ಕೃಷ್ಣನಿಗೆ ಅಲ್ಲಿಂದ ಶ್ರೇಯೇ ಹ್ಯೇಹಿ ಪುಂಡರೀಕಾಕ್ಷ ದೇವದೇವ ನಮೋಸ್ತುತೆ ಭೀಷ್ಮನು ಕೆಳಗಿಳಿದು ಬಿಲ್ಲು ಬಾಣಗಳನ್ನು ಕೆಳಗೆ ಹಾಕಿ ಕೃಷ್ಣನನ್ನು ಸ್ವಾಗತ ಮಾಡುವಂತೆ ಅಪ್ಪಿಕೊಳ್ಳುವುದಕ್ಕೆ ಕೈಗಳನ್ನು ನೀಡಿ ದಾಸೋಸ್ಮಿ ತವ ನಾನು ನಿನ್ನ ದಾಸ ಎಂಬುದಾಗಿ ಹೇಳಿದ ಮೇಲೆ ಅರ್ಜುನ ಮತ್ತೆ ಓಡಿ ಬಂದು ಜಗಾಮ ಏವೈನಮಾದಾಯ ವೇಗೇನ ಪುರುಷೋತ್ತಮಃ ತಪ್ಪಾಯಿತು ಅಂತ ಕಾಲು ಕಟ್ಟಿಕೊಂಡು ಬಲಾಚರಣವು ಪರವೀರ ನಿಜಗ್ರಹರ್ಷಿ ಕೇಶಂ ಕಥಂಚಿತ್ ಪದೇ ಹತ್ತನೇ ಹೆಜ್ಜೆಯಲ್ಲಿ ಹಿಡಿಲಾಗಿ ಕೃಷ್ಣ ಮತ್ತೆ ಇವತ್ತು ಮುಗಿಸ್ಬೇಕು ನೋಡಿಲ್ದೇ ಅದ್ರ ಮಾಡ್ತೇನೆ ನಾನೇ ಅಂತ ಹೇಳಿ ರಥಕ್ಕೆ ಹೋಗಿ ಕೂತ್ಕೊಂಡ ಆದರೆ ಈ ದೃಶ್ಯವನ್ನು ಭೀಷ್ಮ ತನ್ನ ಇಡೀ ಜೀವನ ಚರಿತ್ರೆ ಇಲ್ಲಿ ಮರೆಯಲಿಲ್ಲ ಎರಡು ಸಲ ಚಕ್ರ ಹಿಡಿದಿದ್ದು ಒಂದು ಸಲ ಅಲ್ಲ ಅಂತ್ಯಕಾಲ ಬಂದಾಗ ಪ್ರಾಣ ಬಿಡುವುದಕ್ಕೆ ಮುಂಚೆ ತನಗಾಗಿ ಕೃಷ್ಣ ಚಕ್ರಪಾಣಿಯಾಗಿ ದರ್ಶನ ಕೊಟ್ಟದ್ದನ್ನು ಭೀಷ್ಮ ಮನಸ್ಸಲ್ಲಿ ನೆನೆಯುವ ಪ್ರಸಂಗವನ್ನು ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದದಲ್ಲಿ ಭೀಷ್ಮ ನಿರ್ಯಾಣ ಪ್ರಸಂಗದಲ್ಲಿ ವೇದವ್ಯಾಸರು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ತ್ರಿಭುವನ ಕಮನಂ ತಮಾಲವರ್ಣಂ ರವಿಕರ ಗೌರವರಾಂಬರಂ ದದಾನೆ वो पुरलक कुलावृताननाब्जे रतिरस्तु मे न वद्या युधितुरगरजो विधुम्रविश्वक् खचलुलितश्रमवार्जलङ्कृतास्ये मम निशितशरै विभिद्यमान त्वचि त्वचिविलसत्कवचयस्तु कृष्ण आत्मा स्वनिगममपहाय मत्प्रतिज्ञाम् ऋतमधिकर्तुम् अवप्लुतो रथस्थः धृतरथचरणोऽभ्ययाच्चलद्गुः ಹರಿರಿವ ಹಂತುಂ ಇಭಂ ಗತೋತ್ತರೀಯ ವಿಶೀರ್ಣದಂಶಃ ಕ್ಷತಜ ಪರಿಪ್ಲುತ ಆತತಾಯಿನೋ ಮೇ ಪ್ರಸಭಂ ವ್ಯವಸಾರಮದ್ವದಾರ್ಥಂ ಸಭವತು ಮೇ ಭಗವಾನ್ ಗತಿರ್ಮುಕುಂದಃ ಭೀಷ್ಮಸ್ತುತಿ ಅಂತ ಹೆಸರು ನಮ್ಮ ಗುರುಗಳಿಗೆ ತುಂಬ ಪ್ರಿಯವಾದದ್ದು ಮಹಾಭಾರತದಲ್ಲಿ ಇದೇ ಜಾಗದಲ್ಲಿ ಭೀಷ್ಮಸ್ತವರಾಜ ಅಂತ ಒಂದಿದೆ ಒಂದು ನೂರು ಶ್ಲೋಕದಲ್ಲಿ ಕೃಷ್ಣನನ್ನು ಭೀಷ್ಮ ವರ್ಣನೆ ಮಾಡ್ತಾ ಮಾಡ್ತಾ ತನ್ನ ಕೊನೆಯ ಉಸಿರನ್ನು ಅಂತ ಪ್ರಸಂಗ ತನ್ನ ಇಡೀ ಜೀವನದಲ್ಲಿ ಕೃಷ್ಣನನ್ನು ತಾನು ನೋಡಿದ ಹತ್ತು ಬೇರೆ ಬೇರೆ ಸನ್ನಿವೇಶಗಳನ್ನು ಈ ಭೀಷ್ಮ ಸ್ತುತಿ ಭಾಗವತದಲ್ಲಿ ಭೀಷ್ಮ ಮನಸ್ಸಲ್ಲಿ ನೆನೆಸ್ಕೊಳ್ತಾನೆ ಸೂರ್ಯ ಮುಳುಗಿ ಹೋದ ಒಂಬತ್ತನೇ ದಿವಸ ಆಗಿ ಹೋಯಿತು ಆದರೆ ಭೀಷ್ಮ ಬೀಳುವ ಲಕ್ಷಣವೇ ಕಾಣ್ತಾ ಇಲ್ಲ ಅವತ್ತಿನ್ನು ಮೂರು ಜನ ಕೌರವರನ್ನು ಭೀಮ ಕೊಂದ ಎಂಬುದನ್ನು ಬಿಟ್ಟರೆ ಪಾಂಡವರಿಗೆ ಅವತ್ತು ಅಪಜಯವಾಯಿತು ಒಟ್ಟು ನಲವತ್ತೊಂಬತ್ತು ಕೌರವರನ್ನು ಇಲ್ಲಿವರೆಗೆ ಭೀಮನೊಬ್ಬನೇ ಕೊಂದಿದ್ದ ಅನ್ನೋದು ಅದು ಒಂದು ಆಶ್ಚರ್ಯಕರವಾದ ಸಂಗತಿ ಆ ಪ್ರಾರಂಭದಲ್ಲಿಯೇ ಭೀಮ ಮತ್ತು ಭೀಷ್ಮರ ವ್ಯತ್ಯಾಸವನ್ನು ಹೇಳುವಂತೆ ತನ್ನ ಮನಸ್ಸಿನ ದುಗುಡದಲ್ಲಿ ದುರ್ಯೋಧನ ತನ್ನ ವಿಷಾದದಲ್ಲಿ ಹೇಳ್ತಾನೆ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ಯುದಮೇ ತೇಷಾಂ ಬಲಂ ಭೀಮಾಭಿರಕ್ಷಿತಂ ವೇದಾಂತ ದೇಶಕರು ತಾತ್ಪರ್ಯ ಚಂದ್ರಿಕೆಯಲ್ಲಿ ಇಲ್ಲಿ ಒಂದು ಆಶ್ಚರ್ಯವನ್ನು ತೋರಿಸ್ತಾರೆ ಹನ್ನೊಂದು ಅಕ್ಷಿಣಿ ಸೈನ್ಯ ಇದ್ದರೂ ನಮಗೆ ಗೆಲ್ಲುವುದಕ್ಕೆ ಇದು ಸಾಕು ಅಂತ ನನಗೆ ಅನ್ನಿಸ್ತಾ ಇಲ್ಲ ಅಪರ್ಯಾಪ್ತಂ ಪರ್ಯಾಪ್ತಿ ಅಂದರೆ ಸಾಕು ಎನಫ್ ಅಂತ ಸ್ಯಾಚುರೇಷನ್ ಅಪರ್ಯಾಪ್ತಂ ನಮ್ಮ ಸೈನ್ಯ ಪರ್ಯಾಪ್ತವಾಗಿಲ್ಲ ಏಳು ಅಕ್ಷೋಹಿಣಿ ಇದ್ದರೂ ಪರ್ಯಾಪ್ತಂತಿತಮೇ ತೇಷಾಂ ಕಾರಣ ಏನು ಅಲ್ಲಿ ಭೀಮ ಇದ್ದಾನೆ ನಮ್ಮಲ್ಲಿ ಭೀಷ್ಮ ಇದ್ದಾನೆ ಹೌದು ಭೀಷ್ಮ ಸೇನಾಧಿಪತಿ ಪಾಂಡವರ ಕಡೆ ಭೀಮ ಸೇನಾಧಿಪತಿ ಇರಲಿಲ್ಲವಲ್ಲ ಆದರೆ ವ್ಯತ್ಯಾಸವೇನು ಐವರು ಪಾಂಡವರನ್ನು ಕೊಲ್ಲುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ ಭೀಷ್ಮ ಎಲ್ಲಿ ನೂರು ಕೌರವರನ್ನು ನಾನು ಒಬ್ಬನೇ ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದ ಭೀಮ ಎಲ್ಲಿ ವ್ಯತ್ಯಾಸವನ್ನು ನೋಡಿಕೊಳ್ಳಿ ಅಂಥೇಳಿ ಭೀಷ್ಮನಿಗೂ ಭೀಮನಿಗೂ ವ್ಯತ್ಯಾಸವನ್ನು ಯುದ್ಧದ ಪ್ರಾರಂಭದಲ್ಲಿ ದುರ್ಯೋಧನ ಏನರ್ತಿದ್ದ ಅದೇ ನಿಜವಾಗಿ ಹೋಯಿತು ಭೀಷ್ಮನ ಸೇನಾಧಿಪತ್ಯದಲ್ಲಿ ಹೆಚ್ಚು ಕಮ್ಮಿ ಅರ್ಧ ಕೌರವರ ಮರಣವಾಯಿತು ಆ ರಾತ್ರಿ ದಿವಸದಲ್ಲಿ ಪಾಂಡವ ಕೌರವ ಶಿಬಿರಗಳಲ್ಲಿ ಪರಸ್ಪರ ವೀರರು ಒಬ್ಬರೊಬ್ಬರಿಗೆ ಕಲಿತುಕೊಂಡು ಮಾತನಾಡ್ತಾರೆ ಈ ಭೀಷ್ಮನನ್ನು ಇಳಿಸೋದು ಹೇಗೆ ತಥೋರಾತ್ರಿ ಸಮಭವತೆ ಸರ್ವಭೂತ ಪ್ರಮೋಹಿನಿ ಸಸ್ಮಿನ್ ರಾತ್ರಿ ಮುಖೇ ಘೋರೆ ಪಾಂಡವ ವೃಷ್ಣಿಭಿಸ್ ಸಹ ಏನು ಮಾಡೋದು ಪಾಂಡವರ ಕಡೆ ಎಲ್ಲರೂ ಸೇರಿಕೊಂಡ್ರು ವಿರಾಟ್ ರಾಜ ಧ್ರುಪದರಾಜ ರಾಜ ಮುಂತಾದವರೆಲ್ಲ ತಥೋ ಯುಧಿಷ್ಠಿರೋ ರಾಜ ಮಂತ್ರಯಿತ್ವ ಆಚರಣ ನೃಪ ಕೃಷ್ಣನ ಜೊತೆಯಲ್ಲಿ ಬಹಳ ಹೊತ್ತು ಮಾತನಾಡಿದ ಮೇಲೆ ಧರ್ಮರಾಜ ಹೇಳಿದ ಕೃಷ್ಣ ಯುದ್ಧ ಬೇಡ ಅಂತ ನಾ ಮೊದಲೇ ಹೇಳಲಿಲ್ವೇ ತಾತಾನು ಕೆಳಗೆ ಬಿಲ್ಲಿಡ್ತಾ ಇಲ್ಲ ನಮಗೂ ಸೈನ್ಯ ಹಾಳಾಗಿ ಹೋಯಿತು ವನವ್ಯಾಸ್ಯಾಮಿ ದುರ್ದರ್ಶ ಶ್ರೇಯೋ ವೈ ತತ್ರ ಮೇಘತಂ ವನವಾಸ ಹೋಗಿಬಿಡ್ತೀನಿ ಅಂತ ತಿರುಗಿ ಹಳೆಯ ಪಲ್ಲವಿ ಅದನ್ನೇ ಹೇಳಲಾಗಿ ಆಗ ಕೃಷ್ಣ ಕೋಪಗೊಂಡು ಹೇಳ್ತಾನೆ ಏನಯ್ಯ ತಿರುಗಿ ತಿರುಗಿ ಇದೆ ಹೇಳ್ತೀಯೇ ನೋಡಿ ನೀನು ತಮ್ಮ ಮಾಡಿದ ಕೆಲಸ ಮುಗಿಸ್ತೇನೆ ಭೀಷ್ಮನ ಅಂತ ಮಾತು ಕೊಟ್ಟಾದರೂ ಮಾಡಲಿಲ್ಲ ನಾನಿರುವಾಗ ನೀನು ಯೋಚನೆ ಮಾಡಬೇಡ ಯಶ್ ಶತ್ರು ಪಾಂಡುಪುತ್ರಣ ಮತ್ಶತ್ರು ಸನ ಸಂಶಯ ಮಮ ಪ್ರಾಣ ಹಿ ಪಾಂಡವ ಅಂತ ಹೇಳಿದವನು ನಿಮ್ಮ ಶತ್ರುವೇ ನಮ್ಮ ಶತ್ರು ಮದರ್ಥ ಭವದೀಯಾಮೇ ಯಮದೀಯಾಸ್ತವೈವತೆ ನನ್ನವರೆಲ್ಲ ನಿನಗೆ ಸೇರಿದವರು ನಿನ್ನವರು ನನಗೆ ಸೇರಿದವರು ಮಾಂಸಾನಿ ಉತ್ಕೃತ್ಯ ದಾಸ್ಯಾಮಿ ಫಾಲ್ಗುನಾರ್ಥೇ ಮಹೀಪತೆ ಅರ್ಜುನನಿಗೋಸ್ಕರವಾಗಿ ನನ್ನ ಶರೀರದ ಮಾಂಸವನ್ನಾದರೂ ಕತ್ತರಿಸಿ ಕೊಡ್ತೇನೆ ಆದರೆ ಜಯ ನಿಮಗೆ ಬರುತ್ತೆ ಯೋಚನೆ ಮಾಡಬೇಡ ಇವತ್ತೊಂದು ಉಪಾಯ ಮಾಡಲಿಕ್ಕೆ ಬೇಕು ಉಪಾಯ ಮಾಡದೆ ಆದರೆ ಬದುಕೋದಿಲ್ಲ ಅಂಥೇಳಿ ಏನು ಉಪಾಯ ಐವರು ಪಾಂಡವರನ್ನು ಕರೆದುಕೊಂಡು ಸ್ವಯಂ ಶ್ರೀಕೃಷ್ಣ ಭೀಷ್ಮನ ಶಿಬಿರಕ್ಕೆ ಹೋಗ್ತಾನೆ ಭೀಷ್ಮ ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ ಮಲಗಿದ್ದಾನೆ ಹಾಸಿಗೆಯಲ್ಲಿ ಮೈಯಲ್ಲಿ ಹೊಕ್ಕಿದ್ದ ಬಾಣಗಳ ಚೂಪು ತುದಿಗಳನ್ನೆಲ್ಲ ವೈದ್ಯರು ತೆಗೆದು ಎಣ್ಣೆ ತಿಕ್ಕಿ ತೀಡ್ತಾ ಇದ್ದಾರೆ ಮುದುಕ ತುಂಬ ಬಳಲಿದ್ದಾನೆ ಕೃಷ್ಣನನ್ನು ಪಾಂಡವರನ್ನು ನೋಡಿ ಆಶ್ಚರ್ಯವಾಯಿತು ಎದ್ದು ಕೂತ ವೈದ್ಯರನ್ನು ಹೊರಗೆ ನಿಲ್ಲುವಂತ ಹೇಳಿದ ಧರ್ಮರಾಜನನ್ನು ಮುಂದೆ ಬಿಟ್ಟಿದ್ದಾರೆ ಧರ್ಮರಾಜ ಕೇಳಿದ ತಾತ ಮೊದಲ ದಿವಸ ಯುದ್ಧದಲ್ಲಿ ನಿನ್ನನ್ನು ಗೆಲ್ಲೋದು ಹೇಗೆ ಅಂತ ಕೇಳಿದಾಗ ಸಕಾಲದಲ್ಲಿ ಹೇಳ್ತೇನೆ ಅಂತ ಹೇಳಿದ್ರಲ್ಲ ಇವತ್ತು ಸಕಾಲವಾಗಿದ್ದರೆ ಹೇಳಿ ಇಲ್ದಿದ್ದರೆ ಕಾಡಿಗೆ ಹೋಗೋದಕ್ಕೆ ನಮಗೆ ಅಪ್ಪಣೆ ಕೊಡಿ ಅಂತ ಕೇಳಲಾಗಿ ಅದನ್ನು ಕೇಳಿ ಭೀಷ್ಮನ ಕಣ್ಣಲ್ಲಿ ನೀರು ಬರ್ತದೆ ನೀವು ಹೇಳಿದ ನಿಜ ಕಾಣಪ್ಪ ನಾನಾಗಿ ಯುದ್ಧದಲ್ಲಿ ಇಷ್ಟಪಟ್ಟ ಹೊರತು ನನ್ನನ್ನು ನೀವು ಏನೂ ಮಾಡಲಾರಿರಿ ತಥೋ ಮಾಂ ನ್ಯಸ್ತಶಸ್ತ್ರಂತೂ ಏತೆ ಏತೇ ಹನ್ಯುರ್ಮಹಾರಥ ಒಂದು ಉಪಾಯ ಏನು ಅಂತ ಹೇಳ್ಕೊಡ್ತೇನೆ ಕೇಳಿ ನಾ ಶಸ್ತ್ರವನ್ನು ಕೆಳಗಿಟ್ಟು ಹೊರತು ನಿಮಗೆ ಜಯವಿಲ್ಲ ಶಸ್ತ್ರ ನಾ ಕೆಳಗಿಡಬೇಕಾದ್ರೆ ನಾನು ಎಂಥೆಂಥವರನ್ನು ಕೊಲ್ಲೋದಿಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡಿದ್ದೇನಲ್ಲ ಇನ್ನೊಂದು ಸಲ ಹೇಳ್ತೇನೆ ನಿಕ್ಷಿಪ್ತ ಶಸ್ತ್ರೇ ಪತಿತೆ ವಿಮುಕ್ತ ಕವಚಧ್ವಜೇ ದ್ರವಮಾಣೇ ಚ ಭೀತೆ ಚ ತವಾಸ್ಮೀತಿ ಚ ವಾದಿನಿ ಸ್ತ್ರೀಯಾಂ ಸ್ತ್ರೀನಾಮಧೇಯೇ ಚ ವಿಕಲೆ ಚ ಐಕಪುತ್ರಕೆ ಅಪ್ರಶಸ್ತೆ ನರೇ ಚೈವ ನ ಯುದ್ಧಂ ರೋಚತೆ ಮಮ ನಿಕ್ಷಿಪ್ತ ಶಸ್ತ್ರೇ ಬಿಲ್ಲು ಬಾಣ ಆಯುಧಗಳನ್ನು ಕೆಳಗಿಟ್ಟವನಲ್ಲಿಯೂ ಪತಿತನಲ್ಲಿಯೂ ಕುದುರೆಯಿಂದ ಬಿದ್ದಿದ್ದಾನೆ ಆನೆಯಿಂದ ಬಿದ್ದಿದ್ದಾನೆ ಪದಾತಿ ನೆಲಕ್ಕೆ ಉರುಳಿದ್ದಾನೆ ಮೋಹಗೊಂಡಿದ್ದಾನೆ ಮೂರ್ಛೆ ಹೋಗಿದ್ದಾನೆ ಯಾವನ ಕವಚ ಹರಿದಿದೆ ಯಾವನ ಧ್ವಜ ಚೂರಾಗಿದೆ ಯಾವನು ಓಡ್ತಾ ಇದ್ದಾನೆ ಇವ್ರ ಜೊತೆಯಲ್ಲಿ ನಾವು ಯುದ್ಧ ಮಾಡೋಲ್ಲ ಅಷ್ಟೇ ಅಲ್ಲ ಇನ್ನೊಂದು ಗುಟ್ಟಿದೆ ಸ್ತ್ರೀನಾಮಧೇಯೇ ಯಾವ ಗಂಡುಸು ಯುದ್ಧದಲ್ಲಿ ಹೆಂಗ್ ಹೆಣ್ಣಿನ ಹೆಸರನ್ನಿಟ್ಕೊಂಡಿದ್ದಾನೆಯೋ ವಿಕಲೆ ಅಂಗಶೂನ್ಯನಾಗಿದ್ದಾನೆಯೋ ಏಕಪುತ್ರಕ್ಕೆ ತಾಯಿಗೆ ಒಬ್ಬನೇ ಮಗನಾಗಿದ್ದಾನೆಯೋ ಸ್ತ್ರೀಯಾಂ ಸ್ತ್ರೀಯನ್ನೇ ತಂದು ನಿಲ್ಲಿಸಿದರು ಅಂತ ಅವರ ಜೊತೆಯಲ್ಲಿ ಅಪ್ರಶಸ್ತೆ ವ್ಯಾಧಿಗ್ರಸ್ತನಾದವನಲ್ಲಿಯೂ ಚೈವಾನ ಯುದ್ಧಂ ರೋಚತೆ ಮಮ ಅಮಂಗಲ್ಯಧ್ವಜಂ ದೃಷ್ಟ ಯುದ್ಧದಲ್ಲಿ ಅಮಂಗಳ ಧ್ವಜವನ್ನು ನೋಡಿದ ಕೂಡಲೇ ಬಿಂಡು ಬಾಣಗಳನ್ನು ಕೆಳಗೆ ಹಾಕ್ತೇನೆ ಎಂದಾಗ ಧರ್ಮರಾಜನಿಗೆ ಅರ್ಥವಾಯಿತು ಹುಬ್ಬನ್ನು ಹಾರಿಸಿದ ಶಿಖಂಡಿ ಹೆಣ್ಣಾಗಿ ಹುಟ್ಟಿದ್ದವನು ಗಂಡಾಗಿದ್ದಾನೆ ಭೀಷ್ಮ ಲೆಕ್ಕದಲ್ಲಿ ಅವನಿನ್ನೂ ಸ್ತ್ರೀ ಎಂಬುದಾಗಿ ಹೆಸರು ಮಾತ್ರ ಅದೇ ಹಳೆಯ ಹೆಸರಿದೆ ಅವನಿಗೆ ರಥದಲ್ಲಿ ಧ್ವಜದಲ್ಲಿ ಏನು ಗುರುತಿತ್ತು ಅಂದರೆ ಒಂದು ತಲೆಬುರುಡೆ ಗುರುತಿತ್ತು ಅಮಂಗಲ್ಯ ಧ್ವಜ ಆದ್ದರಿಂದ ಅವನನ್ನು ಮುಂದೆ ಇಡೀ ನಾನು ಬಿಲ್ಲು ಬಾಣ ಕೆಳಗೆ ಹಾಕ್ತೇನೆ ಅಂತ ಪರೋಕ್ಷದಲ್ಲಿ ಭೀಷ್ಮ ಹೇಳಿದಾಗಾಯಿತು ಇವತ್ತು ನಾವು ನಿಮ್ಮನ್ನು ಈ ರೀತಿಯಲ್ಲಿ ಸೋಲಿಸಬೇಕಾಗಿದೆ ನಮ್ಮನ್ನು ಕ್ಷಮಿಸಬೇಕು ಅಂತ ಕೇಳಿಕೊಂಡು ಪಾಂಡವರು ಬರಬೇಕು ಆಮೇಲೆ ಅರ್ಜುನನ್ನು ಬಾಯಿ ತುಂಬ ಹೊಗಳಿ ತಬ್ಬಿಕೊಳ್ಳುತ್ತಾನೆ ಭೀಷ್ಮ ಮಗು ನಾನು ತೋಳಲ್ಲಿ ಬೆಳೆದವನು ಕಾಣೋ ನೀನು ಮಣ್ಣಲ್ಲಿ ಹುಡಿ ಮಣ್ಣಲ್ಲಿ ಆಟ ಆಡುವಾಗ ಎತ್ಕೊಂಡು ಮೈಯೆಲ್ಲ ಸವರಿದ್ರೆ ಅಪ್ಪ ಅಪ ಅಂತ ಕರಿತಾ ಇದ್ದೆ ನಾನಲ್ಲಪ್ಪ ನಿಮ್ಮಪ್ಪ ನಾನು ನಿಮ್ಮ ತಾತ ಅಂತ ಕೂಡ ಹೇಳಿದ್ದುಂಟು ನಿಮ್ಮಲ್ಲಿ ವಾತ್ಸಲ್ಯ ಇದೆಯೋ ನಾನೇನು ಮಾಡಲಿ ಮೂರ್ಖನ ಉಪ್ಪನ್ನು ತಿಂದಿದ್ದೇನೆ ಆದ್ದರಿಂದ ನನ್ನನ್ನು ನೀವು ಕೊಂದುಬಿಡಿ ಅದರಲ್ಲಿ ಪಾಪ ಬರೋದಿಲ್ಲ ಹಾಗಿದ್ದರೂ ನಾನು ಮಹಾಪಾಪಿ ಬಾಯಿ ಬಿಟ್ಟು ಹೇಳ್ತಾನೆ ಆತ ನಮ್ಮ ಯಾಕೆ ದುರ್ಯೋಧನ ಕಡೆ ತಿಂದಿದ್ದೇನೆ ನಾನು ಆದ್ದರಿಂದ ನನ್ನ ಸಂಹಾರ ಮಾಡಿ ಅಂತ ಹೇಳಿದ ಮೇಲೆ ಹೊರಗಡೆ ಬಂದಾಗ ಪಾಂಡವರು ಅರ್ಜುನನಿಗೆ ಮತ್ತೆ ಕೃಷ್ಣ ಎಚ್ಚರಿಕೆ ಕೊಡ್ತಾನೆ ಇವತ್ತು ಅರ್ಥವೈತೆ ಅವ್ನ ತಾತ ಗುಟ್ ಹೇಳಿದ್ದಾನೆ ಅವನು ಮಹಾಪಾಪಿ ದ್ರೌಪದಿ ಅಪಮಾನವನ್ನು ಕಣ್ಣಿಂದ ಕಂಡಿದ್ದಾನೆ ಅಂಥವನ್ನ ಇವತ್ತು ಮುಗಿಸ್ಬೇಕು ಮೂರು ದಿವಸ ಅಂಥೇಳಿ ಅಷ್ಟೆಲ್ಲ ಒಡಂಬಡಿಸಿ ಹತ್ತನೇ ದಿವಸದ ಭಯಂಕರ ಯುದ್ಧ ಆರಂಭವಾಗಿದೆ ಆ ಹತ್ತನೇ ದಿವಸದ ಯುದ್ಧವನ್ನು ಸ್ವಲ್ಪವಾಗಿ ವರ್ಣಿಸ್ತೇವೆ ಪ್ರಾತ್ ಪ್ರಾತಃ ಕಾಲದಲ್ಲಿಯೇ ಶಿಖಂಡಿ ಸರ್ವಸೈನ್ಯಾನಾಂ ಅಗ್ರ ಆಸೀ ದ್ವಿಷಾಂಪತೆ ಶಿಖಂಡಿಯ ರಥವನ್ನು ಮುಂದೆ ಇಟ್ಟಿದ್ದಾರೆ ನೋಡ್ದ ದುರ್ಯೋಧನ ಏನಾಗೋಯ್ತಲ್ಲ ಇದು ಯಾವನ ಹತ್ರ ಬರಬಾರ್ದು ಅಂತೇವಿಯೋ ಅಯ್ಯೋ ಅವನೇ ಬರ್ತಾ ಇದ್ದಾನಲ್ಲ ಏನು ಮಾಡೋದು ನಮ್ಮ ತಾತ ಏನು ಮಾಡ್ಬಿಡ್ತಾನೋ ಕೈ ಕೊಡ್ತಾನೆ ಅಂತ ಅವನಿಗೆ ಭಯ ಅವನ ಹಿಂದೆ ನಿಂತಿದ್ದಾರೆ ಚಕ್ರ ರಕ್ಷವು ಭೀಮಸೇನ ಧನಂಜಯವು ಶಿಖಂಡಿಯ ರಥದ ಒಂದು ಬದಿಯಲ್ಲಿ ಅರ್ಜುನನು ಇನ್ನೊಂದು ಕಡೆಯಲ್ಲಿ ಭೀಮಸೇನನು ಅದರ ಹಿಂದೆ ದ್ರೌಪದಿ ಯಾ ಸೌಭದ್ರಶ್ಚೈವ ಅಭಿಮನ್ಯುವು ದ್ರೌಪದಿ ಐವರು ಮಕ್ಕಳು ಅದರ ಹಿಂದೆ ಸಾತ್ಯಕಿ ದೃಷ್ಟದ್ಯುಮ್ನ ಮೊದಲಾದವರು ವಿರಾಟ ದ್ರುಪದ ಐವರು ಕೇಕರ ಸೋದರರು ಧೃಷ್ಟಕೇತು ಇವರೆಲ್ಲ ಭಯಂಕರ ವ್ಯೂಹ ಮಾಡಿಕೊಂಡು ಅವತ್ತು ಸೇನಾಧಿಪತಿ ಇದ್ದ ಹಾಗೆ ಆ ಶಿಖಂಡಿಯನ್ನು ಮುಂದೆ ಇಟ್ಟು ರಭಸದಲ್ಲಿ ಬರ್ತಾ ಇದ್ದಾರೆ ಇದನ್ನು ಸಂಜೆ ಹೇಳುವಾಗ ಧೃತರಾಷ್ಟ್ರ ಭಾಳ ಕಳವಳಗೊಂಡು ಹಾಗಿದ್ರೆ ಮುಗಿಯಿತು ಬಿಡು ತಾತನ ಕಥೆ ಇವತ್ತು ಅಯ್ಯೋ ಭೀಷ್ಮ ಹೋಗಿಬಿಟ್ನೆ ಹೋಗಿಬಿಟ್ನೆ ಸ್ವಲ್ಪ ತಾಡ್ರಿ ಕಥೆ ಹೇಳ್ತೇನೆ ಪೂರ್ತಿ ಕೇಳಿಂದಾಗ ಈ ಯುದ್ಧದಲ್ಲಿ ಏನಾಯಿತು ಇನ್ನೂ ಮಧ್ಯಾಹ್ನವೇ ಆಗಿಲ್ಲ ನೇರವಾಗಿ ಶಿಖಂಡಿಯೇ ಬಾಣಗಳನ್ನು ಬಿಡ್ತಾ ಇದ್ದಾನೆ ಭೀಷ್ಮನ ಮೇಲೆ ಭೀಷ್ಮ ಕಣ್ಣು ಬಿಟ್ಟು ನೋಡಿದ ಶಿಖಂಡಿಯ ರಥ ಧ್ವಜ ಕಾಣಿಸಿತು ಶಿಖಂಡಿಯೇ ಕಣ್ಣಿಗೆ ಬಿದ್ದ ಅಂದರೆ ಬಿಲ್ಲು ಬಾಣಗಳನ್ನು ಕೆಳಗೆ ಹಾಕಬೇಕು ಆದರೆ ಒಂದು ಕ್ಷಣ ಪೆಚ್ಚು ಪೆಚ್ಚಾಗಿ ನೋಡ್ತಾ ಇದ್ದಾಗ ಮೈ ಮೇಲೆ ಶಿಖಂಡಿ ಬಾಣಗಳು ಬಿದ್ದದ್ದನ್ನು ನೋಡಿ ಇದು ಅರ್ಜುನನ ಬಾಣವಲ್ಲ ಇದು ಶಿಖಂಡಿಯ ಬಾಣ ಒನಕೆ ಅಂತ ಬಂದು ಮೊಂಡು ಮೊಂಡಾಗಿ ಮುಟ್ತಾ ಇದೆ ಅಂತ ಹೇಳುವಷ್ಟರಲ್ಲಿ ಶಿಖಂಡಿಯ ಬೆನ್ನ ಹಿಂದೆ ನಿಂತುಕೊಂಡು ಆ ಇನ್ನೊಂದು ರಥದಿಂದ ಅರ್ಜುನ ಪ್ರಾಣ ಪ್ರಾಣಭೇದಕವಾದ ಬಾಣಗಳನ್ನು ಬಿಡುವ ಹೊತ್ತಿನಲ್ಲಿ ಆಹಾ ಇದೀಗ ನಿಜವಾಗಿ ಅರ್ಜುನನ ಬಾಣಗಳು ನನ್ನ ಪ್ರಾಣವನ್ನು ತೆಗೀತಾ ಇವೆ ನನ್ನ ಪ್ರಾಣವನ್ನು ತೆಗೀತಾ ಇವೆ ನಾನೇನು ಮಾಡಲಿ ಅಂತ ಆ ಕಡೆ ಈ ಕಡೆ ನೋಡ್ತಾನೆ ತಬ್ಬಿಬ್ಬಾಗಿ ಹೋಯಿತು ಭೀಷ್ಮನಿಗೆ ಕೃಷ್ಣ ಅರ್ಜುನನ್ನು ಹುರಿದುಂಬಿಸಿದ ನೋಡಿ ಏನು ಧರ್ಮಕ್ಕೆ ವಿರುದ್ಧವಲ್ಲ ಅವನೇ ಹೇಳಿಕೊಟ್ಟಿದ್ದಾನೆ ಯುದ್ಧವನ್ನು ಆರಂಭಿಸಿ ಎನ್ನುವಾಗ ದುರ್ಯೋಧನ ಏನು ಮಾಡಿದ ಭೀಷ್ಮರ ಸಹಾಯಕ್ಕೆ ಯಾರ್ಯಾರನ್ನು ನಿಲ್ಲಿಸಿದ್ದನೋ ಕೃತವರ್ಮ ಸೋಮದತ್ತನ್ಮಕ ವಿಕರ್ಣ ಕೃಪಾ ದುರ್ಮುಖ ಕಾಂಬೋಜರಾಜ ಸುದಕ್ಷಿಣ ಅಶ್ವತ್ಥಾಮ ಇವರೆಲ್ಲರನ್ನು ಬೇರೆ ಕಡೆಗೆ ಪಾಂಡವರು ದೃಷ್ಟದ್ಯುಮ್ನ ಭೀಮಾದಿಗಳನ್ನು ಬಿಟ್ಟು ಬೇರ್ಪಡಿಸಿದರು ಭೀಷ್ಮ ಒಬ್ಬನೇ ನಿಂತುಕೊಂಡ ಭೀಷ್ಮನ ಎದುರಿಗೆ ಶಿಖಂಡಿ ಒಬ್ಬನೇ ನಿಂತುಕೊಂಡ ಇನ್ನೇನು ಋಣವನ್ನು ತೀರಿಸಬೇಕು ಆ ಹೊತ್ತಿನಲ್ಲಿ ಶಿಖಂಡಿ ಭೀಷ್ಮನ ಮೇಲೆ ಭಯಂಕರ ಪ್ರಾಣಗಳನ್ನು ಪ್ರಯೋಗ ಮಾಡ್ತಾ ಮಾಡ್ತಾ ದೇವತೆಗಳೆಲ್ಲ ಆಕಾಶದಲ್ಲಿ ಬಂದರು ಏಳು ಜನ ಬಸುಗಳು ಬಂದರು ರುದ್ರರು ಬಂದರು ಮಹರ್ಷಿಗಳು ಬಂದರು ಅವರೆಲ್ಲರೂ ಭೀಷ್ಮನಿಗೆ ಹೇಳಿದರು ಮುದುಕ ನೀ ನಮ್ಮ ಋಣ ತೀರಿಸಿ ಆಯಿತು ದುರ್ಯೋಧನಂದು ಇನ್ನೆಷ್ಟೊತ್ತು ಯುದ್ಧ ಮಾಡ್ತೀಯ ನೀನು ಪಾಂಡವರಿಗೆ ಸಾಕಷ್ಟು ಹಾನಿ ಮಾಡಿದ್ದೀಯೇ ಉಭಯ ಕುಲಕ್ಕೆ ಮಧ್ಯಸ್ಥ ಅಂತ ಹೇಳಿಕೊಂಡು ಹೇಳಿಕೊಂಡು ನೀನು ಮಾಡಿದ್ದು ಸಾಕಾಯಿತು ಬಿಲ್ಲು ಬಾಣಗಳನ್ನು ಈಗಾದರೂ ಕೆಳಗೆ ಹಾಕು ಅಂತ ಅವರೆಲ್ಲ ಹೇಳಲಾಗಿ ಭೀಷ್ಮನಿಗೂ ಅನ್ನಿಸ್ತು ಶಿಖಂಡಿ ಕಣ್ಣು ಮೇಲೆ ಯುದ್ಧ ಮಾಡಬಾರ್ದು ಅಂತ ಹೇಳಿ ಬಿಲ್ಲು ಬಾಣಗಳನ್ನು ಕೆಳಗೆ ಹಾಕಿದ ಕೆಳಗೆ ಹಾಕಿದ ಕ್ಷಣದಲ್ಲಿ ಅರ್ಜುನನ ಬಾಣಗಳು ರಭಸವಾಗಿ ಒಂದರ ಹಿಂದೆ ಒಂದರ ಹಿಂದೆ ಒಂದು ಬಂದು ಬಂದು ಭೀಷ್ಮನ ಶರೀರದ ಒಂದೊಂದು ಅಂಗುಲವನ್ನು ಮುಟ್ಟಿ ಹಿಂದೆ ಮುಂದೆ ಸುತ್ತಮುತ್ತ ಬಾಣಗಳು ಅವನನ್ನು ಪೋಣಿಸಿಕೊಂಡವು ಹಲಸಿನಕಾಯಿ ಮೈ ಮೇಲೆ ಮುಳ್ಳುಗಳಿದ್ದಂತೆ ಎಲ್ಲ ಕಡೆಯಿಂದ ಬಾಣಗಳು ಮುತ್ತಲಾಗಿ ಭೀಷ್ಮ ರಥದಿಂದ ಉರುಳಿ ಕೆಳಗೆ ಬಿದ್ದ ಭೀಷ್ಮವಧೆ ಘಟ್ಟ ಆದರೂ ಪ್ರಾಣ ಹೋಗಲಿಲ್ಲ ಈಶಾಮರಣ್ಯತ್ವ ಇದ್ದದ್ದರಿಂದ ಬಿದ್ದರೇನಾಯಿತು ಭೂಮಿಯನ್ನು ಮುಟ್ಟದಂತೆ ಮೈ ಮೇಲಿದ್ದ ಬಾಣಗಳು ಅವನನ್ನು ತಡೆದವು ಎರಡು ಮೂರು ಉರುಳು ಉರುಳಿದ್ರು ಭೀಷ್ಮನ ಮೈ ನೆಲಕ್ಕೆ ಮುಟ್ತಾ ಇರಲಿಲ್ಲ ಸಹಸ್ರ ಸಹಸ್ರ ಬಾಣಗಳು ಮೈಯನ್ನು ಹೊಕ್ಕಿವೆ ಅರ್ಜುನ ಸೀಮೆ ಬಾಣಹ ಆದರೆ ಭೀಷ್ಮನ ಧೈರ್ಯ ಹೇಗಿತ್ತು ಅಂದರೆ ಆ ಹೊತ್ತಲ್ಲಿಯೂ ಅರ್ಜುನನನ್ನು ಭೇಷ್ ಅಂತ ಇದ್ದಾನೆ ಇದೀಗ ಅರ್ಜುನನ ಬಾಣ ಅವನು ರೊಯ್ ಅಂತ ಒಂದು ಬಾಣ ಬಿಟ್ಟರೆ ಭೇಷ್ ಮಗು ಅರ್ಜುನ ಬಾಣ ಬಿಟ್ಟರೆ ಹೀಗೆ ಬಿಡಬೇಕು ಅಂತ ಹೇಳ್ತಾ ಅರ್ಜುನ ಸೈಮೆ ಬಾಣ ಏನು ಮಾಡಲಿ ನೇಮೇ ಶಿಖಂಡಿನಃ ಇದು ಶಿಖಂಡಿ ಬಾಣವಲ್ಲ ಕೃಂತಂತೆ ಮಮ ಗಾತ್ರಾಣಿ ಮಘಮಾಂಸೇಗವಾಯುವ ಒಂದು ಕೂಟ ಶ್ಲೋಕ ಮಾಘಮಾಂಸೇಗವಾಯವ ಮಾಘಮ ಅಂದರೆ ಚೇಳು ಹೆಣ್ಣು ಚೇಳು ಚೇಳು ಗರ್ಭವನ್ನು ಧರಿಸಿದರೆ ಅದರ ಮರಿ ಅದನ್ನು ಕೊಂದು ಬೆನ್ನನ್ನು ಒಡ್ಕೊಂಡು ಹೊರಗಡೆ ಬರ್ತದೆ ಒಂದು ಚೇಳು ಗರ್ಭವನ್ನು ಧರಿಸಿತು ಅಂದರೆ ತಾಯಿಗೆ ಮೃತ್ಯು ಬಂತು ಅಂತ ಅರ್ಥ ಆ ತಾಯಿ ಮಗುವನ್ನು ಪ್ರಸವಿಸುವಾಗ ಆ ಚೇಳು ಒಳಗಿದ್ದದ್ದು ಹೊರಗೆ ಬರಬೇಕಾದ್ರೆ ತಾಯಿಗೆ ಎಷ್ಟೊಂದು ಯಾತನೆ ಕೊಡ್ತದೆಯೋ ಹಾಗೆ ಈ ಬಾಣಗಳು ಅರ್ಜುನನ ಬಾಣಗಳು ನನ್ನನ್ನು ಸುಡುತ್ತಾ ಇವೆ ಚುಚ್ಚುತ್ತಾ ಇವೆ ಅಂತ ಭೀಷ್ಮ ಹೇಳಿಕೊಳ್ಳುವ ಮಾತು ಮಾಘ ಮಾಂಸ ಹೆಗವಾಯಿವ ಅದನ್ನು ಕನ್ನಡದಲ್ಲಿ ಕುಮಾರ ವ್ಯಾಸ ಹಾಗೆಯೇ ಭಾಷಾಂತರ ಮಾಡಿದ್ದಾನೆ ಚೇಳೆ ಬೆನ್ನಿನೊಳೊಳೆದು ಮೂಡುವ ಬಾಲವೃಶ್ಚಿಕದಂತೆ ಮಸದಿಹ ಬೋಳೆ ಎಂಬುಗಳೊಡೆದು ಮನೆದೋರಿದವು ಬೆನ್ನಿನೊಳು ಕೋಲು ಪಾರ್ಥನವಿವು ಶಿಖಂಡಿಯ ಕೋಲುಗಳು ತಾನಲ್ಲ ನಿಂದುದು ನಮಗೆ ನಮಗೆನುತಃ ಮೆಲ್ಲನೆ ಮಲಗಿದನು ಭೀಷ್ಮ ಕೆಲವರು ಪಾಠವನ್ನು ಸರಿಯಾಗಿ ನೋಡಿದೆ ಮಾಘಮಾಂ ಗವಾಯಿವ ಅದನ್ನು ಮಾಘ ಮಾಸೇ ಗವಾಮಿವ ಮಾಘ ಮಾಸದಲ್ಲಿ ಸೂರ್ಯನ ಕಿರಣಗಳು ಗೋವು ಅಂದರೆ ಸೂರ್ಯ ಕಿರಣ ಅವು ಪ್ರಖರವಾಗಿರುವುದಿಲ್ಲವಲ್ಲ ಆ ರೀತಿಯಾಗಿ ಭೀಷ್ಮನಿಗೆ ನೋವಾಗಲಿಲ್ಲ ಅಂತ ಅರ್ಥ ಮಾಡಿದ್ದಾರೆ ಅದು ತಪ್ಪಲ್ಲ ಭೀಷ್ಮ ಸತ್ತದ್ದು ಮಾಘ ಶುಕ್ಲಾಷ್ಟಮಿ ಮಧ್ಯಾಹ್ನ ರೋಹಿಣಿ ನಕ್ಷತ್ರ ಅಂತ ಕೆಲವರು ಹೇಳ್ತಾರೆ ಆದರೆ ಇದು ಅಸಾಧ್ಯ ಯುದ್ಧ ನಡೆದಿದ್ದು ಅದಾಗಿ ಎರಡು ತಿಂಗಳ ನಂತರ ಆದ್ದರಿಂದ ಭೀಷ್ಮ ಕೆಳಗೆ ಉರುಳಿದ ಭೀಷ್ಮ ಉಳಿದು ಕೂಡಲೇ ಕೌರವ ಪಾಂಡವ ಸೈನ್ಯ ಯುದ್ಧ ನಿಂತೇ ಹೋಯಿತು ಎಲ್ಲೆಲ್ಲಿದ್ದವರು ಓಡಿ ಬಂದರು ಮಂಡಿ ಊರಿಗೆ ಭೀಷ್ಮನ ಹತ್ತಿರ ನಿಂತು ನೋತು ತಾತ ಹೇಗೆ ಬಿದ್ದುಬಿಟ್ರ ತಾತ ಹೇಗೆ ಬಿದ್ದುಬಿಟ್ರ ಎಂಬುದಾಗಿ ಅಳ್ತಾ ಇದ್ದಾರೆ ಪಾಂಡವರು ಅನ್ಯಾಯ ಮಾಡಿದರು ಅಂತ ಅವ್ರ ಮೇಲೆ ದುರ್ಯೋಧನನ ಕೋಪ ಶಿಖಂಡಿಯನ್ನು ತೋರಿಸಿ ಹಿಂದಿನಿಂದ ಅರ್ಜುನ ಬಾಣ ಪ್ರಯೋಗ ಮಾಡಿದ್ದಾನೆ ಇದು ತಪ್ಪು ಅಂತ ಅವರೆಲ್ಲ ಕೂಗಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಸಂತೈಸಿದ ಭೀಷ್ಮ ಇದಾಗಿ ಹೋಯಿತು ಆಗಬೇಕಾಯಿತು ನನ್ನ ಸಂಕಲ್ಪ ಇತ್ತು ಹೆದರಬೇಡಿ ಅಂತ ದುರ್ಯೋಧನನ್ನು ಕರೆದು ಅಳ್ತಾ ಇದ್ದ ಧರ್ಮರಾಜನನ್ನು ಕರೆದು ಒಬ್ಬರ ಕೈಲಿ ಒಂದು ಕೈ ಇಡುವುದಕ್ಕೆ ಹೋಗಿ ಈಗಲಾದರೂ ಸಂಧಿ ಮಾಡಿಕೊಳ್ಳಿ ತಾತನನ್ನು ಬಲಿ ಕೊಟ್ಟಾದರೂ ನೀವು ಸಂಧಿಯನ್ನು ಮಾಡಿಕೊಳ್ಳಿ ಇಲ್ಲಿಗೆ ಮುಗಿದು ಹೋಗಲಿ ಸತ್ತು ಹೋದವರು ವಾಪಸ್ ಬರೋದಿಲ್ಲ ಮುಂದಿನ ವರಾರು ಇರಲಿ ಎಂಬುದಾಗಿ ಅವನು ಅಲ್ಲಿ ಮಾತನ್ನಾಡ್ತಾ ಇದ್ದಾನೆ ದುರ್ಯೋಧನ ಮುಖ ಸಿಂಡರಿಸಿಕೊಂಡ ಆಕಾಶದಲ್ಲಿ ದೇವತೆಗಳು ಋಷಿಗಳು ಮಾತಾಡ್ತಾ ಇದ್ದರು ಅದು ಭೀಷ್ಮನ ಕಿವಿ ಕೇಳಿಸ್ತು ಇನ್ನೂ ಉತ್ತರಾಯಣವೇ ಬಂದಿಲ್ಲ ಅಷ್ಟರಲ್ಲೇ ಭೀಷ್ಮ ಕೆಳಗೆ ಬಿದ್ದುಬಿಟ್ನಲ್ಲ ಇದು ಸರಿಯಾಗಿದೆಯೇ ಎಂಬುದಾಗಿ ಅವರೆಲ್ಲ ಹೇಳಲಾಗಿ ಭೀಷ್ಮ ಹೇಳಿಕೊಂಡ ಇಲ್ಲ ಇಲ್ಲ ಉತ್ತರಾಯಣ ಬಂದ ಮೇಲೆ ಹೋಗೋದು ಎಂಬುದಾಗಿ ಅಂದರೆ ಭೀಷ್ಮ ಕೆಳಗೆ ಉರುಳಿದ ದಿವಸದಿಂದ ಐವತ್ತೆಂಟು ದಿವಸದವರೆಗೆ ಅಲ್ಲಿಯೇ ಬಿದ್ದಿದ್ದ ರಥಸಪ್ತಮಿಯ ಮರುದಿವಸ ಅಲ್ಲಿಂದ ಮುಂದಕ್ಕೆ ಅವನು ಹೋಗ್ತಾನೆ ಅಂತ ಹೀಗೆಲ್ಲ ಕೇಳ್ತೇವೆ ಭೀಷ್ಮಾಷ್ಟಮಿ ಅಂತ ಕೇಳ್ತೇವೆ ಆದ್ದರಿಂದ ಅವರೆಲ್ಲರೂ ಬಂದು ಪಾಂಡವರು ಕೌರವರು ಒಂದೇ ಸಮಾಳುತ್ತಾರೆ ಎಂಥ ಮಹಾವೀರನಿಗೆ ಎಂಥ ದುರಂತದ ಮರಣವಾಯಿತು ಮರಣ ಅಂದರೆ ಹೆಚ್ಚು ಕಮ್ಮಿ ಸತ್ತ ಹಾಗೆಯೇ ತಾನಾಗಿ ಇಷ್ಟಪಟ್ಟು ಹೋಗೋದೊಂದು ಬಿಟ್ಟರೆ ಈ ವೆಂಟಿಲೇಟರ್ ಹಾಕಿಟ್ಟಿರ್ತಾರಲ್ಲ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಹಾಕಿಟ್ಟ ಹಾಗೆ ಸತ್ತ ಲೆಕ್ಕ ವೆಂಟಿಲೇಟರ್ ತೆಗೆದ್ರೆ ಹೋಗ್ತಾನೆ ಎನ್ನುವ ಹಾಗೆ ಭೀಷ್ಮ ಪತನವಾಯಿತು ಆದರೆ ಭೀಷ್ಮನ ಮುಕ್ತಿ ಅಂತ ಹೇಳಬಾರದು ಅಷ್ಟವಸುಗಳಲ್ಲಿ ಒಬ್ಬನಾದ್ದರಿಂದ ಅವನು ತನ್ನ ಸ್ವಸ್ಥಾನಕ್ಕೆ ಹೋಗಬೇಕೇ ಹೊರತು ಅವನಿಗೆ ಮೋಕ್ಷವಿಲ್ಲ ಎಂಬುದು ಬ್ರಹ್ಮಸೂತ್ರದಲ್ಲಿ ಕೂಡ ವೇದವ್ಯಾಸರು ಆಧಿಕಾರಕಾಣ ಮನವಸ್ಥಿತಿ ಸೂತ್ರದಲ್ಲಿ ಹೇಳ್ತಾರೆ ಅಲ್ಲಿಂದಾಚೆಗೆ ಸ್ವಲ್ಪ ಆಶ್ಚರ್ಯಕರವಾದ ಸಮಾಚಾರ ಹೇಳಬೇಕು ಭೀಷ್ಮನ ತಲೆಗೆ ಮುಖಕ್ಕೆ ಬಾಣಗಳು ತಾಕಿರಲಿಲ್ಲ ಕೊರಳು ಕೊರಳಿಂದ ಕೆಳಗೆ ಕಾಲಿನವರೆಗೆ ಬಾಣಗಳು ತಾಕಿದ್ದವು ಕೆಳಗೆ ಉರುಳಿದ್ದ ತಲೆ ಜೋಲಾಡ್ತಾ ಇತ್ತು ಅಯ್ಯೋ ತಲೆ ನೋವಾಗ್ತಾ ಇದೆ ಏನಾರು ಬೇಕಲ್ಲ ದಿಂಬು ಎಂಬುದಾಗಿ ಕೇಳಲಾಗಿ ದುರ್ಯೋಧನ ತನ್ನ ಶಿಷ್ಯರನ್ನು ಶಿಬಿರಕ್ಕೆ ಓಡಿಸಿ ಒಳ್ಳೆಯ ಮೆತ್ತನೆ ದಿಂಬುಗಳನ್ನು ತರಿಸ್ತಾನೆ ತಿರಸ್ಕಾರದಿಂದ ಭೀಷ್ಮ ನಗುತ್ತಾನೆ ಮೂರ್ಖ ಮೈಯಲ್ಲಿರುವುದು ಬಾಣ ನಾನಿರುವುದು ಯುದ್ಧ ಭೂಮಿ ಅರಮನೆಯನ್ನು ಬಳ್ಕೊಳ್ಳೋಂಥ ತಲೆದಿಂಬು ತಂದಿದ್ದೀಯಲ್ಲ ನಿನಗೆ ಬುದ್ಧಿ ಇದೆಯೇ ಅಂತ ಕೇಳಲಾಗಿ ಕಣ್ಣುಗಳಲ್ಲಿ ಹುಡುಕ್ತಾ ಇದ್ದಾನೆ ಆ ಜಾಗದಲ್ಲಿ ಅರ್ಜುನ ಎಲ್ಲಿ ಅಂತ ಭೀಷ್ಮ ತಾತ ಇಲ್ಲಿದ್ದೇನೆ ಅಂದ ಮಗು ವೀರೋಚಿತವಾದ ತಲೆದೆಂಬು ಕೊಡ್ತೀಯನೋ ನನಗೆ ಅಂತ ಕೇಳಲಾಗಿ ಭೀಷ್ಮನ ತಲೆ ಇದ್ದ ಕೆಳಗಡೆಯಲ್ಲಿ ಭೂಮಿಯಲ್ಲಿ ಮೂರು ಬಾಣಗಳನ್ನು ಹೂಡಲಾಗಿ ಆ ಮೂರು ಬಂದು ಆತುಕೊಂಡು ತಲೆ ಕೆಳಗಾಗಿ ಭೀಷ್ಮನ ತಲೆಗೆ ದಿಂಬಿನಂತಾಯಿತು ನೋಡಿದ್ಯಾ ವೀರ ನೀನೊಬ್ಬರೇ ಕಾಣೋ ಇನ್ನೊಬ್ಬರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬಲ್ಲವನು ನಿನ್ನ ಕರ್ತವ್ಯ ನೀ ಮಾಡಿದ್ಯಪ್ಪ ನನ್ನ ಕೊಂದೆ ಅಂತ ದುಃಖ ಪಡಬೇಡ ಅಂಥೇಳಿ ಮತ್ತೆ ಸೈ ನೀವೆಲ್ಲ ಅಳ್ತಾ ಇದೇನು ಮಾಡಬೇಕು ಅಂತ ಭೀಷ್ಮನಿಗೆ ಆಯಿತು ಆ ಕಡೆ ಈ ಕಡೆ ನೋಡಿದ ಸ್ವಲ್ಪ ನೀರು ಬೇಕು ಅಂತ ಕೇಳಲಾಗಿ ದುರ್ಯೋಧನ ಬಂಗಾರದ ಹೂಜುಗಳಲ್ಲಿ ಅಮೃತದಂತಹ ಪನ್ನೀರನ್ನು ತರಿಸಲಾಗಿ ಇದು ನನಗೆ ಬೇಡ ಯುದ್ಧ ಭೂಮಿಯಲ್ಲಿ ಕುಡಿಯೋ ತೀರ್ಥವಲ್ಲ ಅರ್ಜುನ ನನಗೇನಾದರೂ ಪಾನೀಯ ಕೊಡ್ತೀಯಾ ಅಂತ ಕೇಳಲಾಗಿ ಭೀಷ್ಮನ ತಲೆಯ ಕಡೆಯಲ್ಲಿ ಭೂಮಿಯಲ್ಲಿ ಅರ್ಜುನ ನೆಲಕ್ಕೆ ಬಾಣವನ್ನು ಹೂಡಿಬಿಡಲಾಗಿ ಆ ಭೂಮಿ ಬಿರಿದು ಕೆಳಕ್ಕೆ ಹೋಗಿ ಬಾಣ ಅಂತರಗಂಗೆ ಗಂಗೆ ಅಲ್ಲಿದ್ದ ಗಂಗೆಯನ್ನು ಬುಗ್ಗೆ ಅಂತ ಚಿಮ್ಮಿಸಿ ಮೇಲಕ್ಕೆ ತರಲಾಗಿ ಆ ಗಂಗಾ ತೀರ್ಥ ಅದು ಸ್ಪ್ರಿಂಗ್ ಅಂತ ಹೇಳ್ತೇವೆ ಬುಗ್ಗೆ ಭೀಷ್ಮನ ಬಾಯಿಗೆ ಬಂದು ಬಿತ್ತು ಅತೀರ್ಥವಾದದ್ದು ಕೊನೆಗಳಿಗೆಯಲ್ಲಿ ತಾಯಿ ಗಂಗೆ ಈ ರೀತಿ ಅವನಿಗೆ ಒಳೆದಳು ಅದರಿಂದ ಘಟ ಘಟ ಘಟ ಅಂತ ನೀರು ಕುಡಿತಾ ಕುಡಿತಾ ಕುಡಿತಾ ಒಂದು ಕೈಗೆ ಬಾಣ ತಾಕಿರಲಿಲ್ಲ ಇನ್ನೊಂದು ಕೈಗೆ ಬಾಣ ತಾಕಿತ್ತು ಅರ್ಜುನ್ ಕರೆದು ತಲೆಯನ್ನು ಒರೆಸಿ ವತ್ಸ ಚಿರಂಜೀವ ನೋಡಪ್ಪ ಕೊನೆಗಳಿಗೆಲ್ಲಿ ಸೇವೆ ಮಾಡಿದ್ದಿ ಅಂತ ಭೀಷ್ಮ ಈ ರೀತಿ ಪಾರ್ಥನನ್ನು ಪ್ರಶಂಸೆ ಮಾಡಿದ್ದಾನೆ ಏನು ಹೇಳಬೇಕು ನಾವು ಇಷ್ಟುತಂ ರಾಷ್ಟ್ರೇಣ ವಾಕ್ಯಂ ಅಲ್ಲಿ ಕೂತ್ಕೊಂಡು ಮತ್ತೆ ಸಂಧಿ ಮಾತನ್ನಾಡ್ತಾನೆ ಭೀಷ್ಮ ಧೃತರಾಷ್ಟ್ರ ಎಷ್ಟು ಹೇಳಿದರೂ ಬುದ್ಧಿ ಕೇಳಲಿಲ್ಲ ಬಾರೋ ಇಲ್ಲಿ ದುರ್ಯೋಧನ ನೀನು ಕೇಳಲಿಲ್ಲ ನೈತ ಚಿತ್ರಂ ಮಹಾಬಾಹೋ ತ್ವಯ್ ಕೌರವನಂದನ ಕಥಿತೋ ನಾರದೇನಾಸ್ಮಿ ಅರ್ಜುನನ್ ಕರೆದ ತಲೆಯನ್ನೆಲ್ಲ ಸವರಿದ ನೀನು ಯಾರೂ ನನಗೆ ಹೇಳಿದ್ದಾನೆ ನಾರದ ದುರ್ಯೋಧನನ್ ಕರೆದ ನೋಡೋ ಇವನು ನರ ಅಲ್ಲಿರೋನ್ ನಾರಾಯಣ ಇವರಿಬ್ಬರ ಜೊತೆಯಲ್ಲಿ ಯುದ್ಧ ಮಾಡಬೇಡ ನೀನು ದ್ರೋಣ ಇದ್ದಾನೆ ಅಂತ ತಿಳ್ಕೋಬೇಡ ಯಾರಿದ್ರೂ ಅಷ್ಟೇ ನಿನ್ನ ಕಾಪಾಡಲಾರರು ಮಯೋಚ್ಚಮಾನಂ ವಿದುರೇಣ ಚೈವ ದ್ರೋಣೇನ ರಾಮೇಣ ಜನಾರ್ದನೇನ ದ್ರೋಣರು ಬುದ್ಧಿ ಹೇಳಿದರು ಪರಶುರಾಮರ ಬುದ್ಧಿ ಹೇಳಿದರು ಕೃಷ್ಣನೇ ಬುದ್ಧಿ ಹೇಳಿದರು ಯಾರು ಹೇಳಿದರೂ ಕೇಳಲಿಲ್ಲ ಇನ್ನಾದರೂ ಶಾಂತಿ ಮಾಡಿಕೋ ಅವನು ಕೇಳಲಿಲ್ಲ ಆಗ ಭೀಮ ಒಂದು ಹೆಚ್ಚಿನ ಮಾತನ್ನಾಡ್ತಾನೆ ಅಂತ ಕುಮಾರವ್ಯಾಸ ಬರೆದಿದ್ದಾನೆ ಮೂಲದಲ್ಲಿಲ್ಲ ಏ ಮೂರ್ಖ ದುರ್ಯೋಧನ ನೀನೀಗ ಸಂಧಿಗೆ ಬಂದರೂ ನಾನು ಬಿಡುವವನಲ್ಲ ಎಲ್ಲವೋ ಭೀಷ್ಮನ ಮಾತುಗಳ ನೀನೊಲಿವರೆಯೂ ಸಂಧಾನದಲ್ಲಿ ನೀ ನಿಲುವರೆಯೂ ದೇಹಾಭಿಲಾಷೆಗೆ ಬಲಿವರೆಯು ಮನದ ಒಲಿದ ಭೀಮನೇ ನಿನ್ನ ಸಂಧಿಯ ಕಳಚಿ ತಿಳಿದ ತಿಳಿರಕೊತವನು ಸುರಿವನಲ್ಲದೆ ಬಿಡುವನಲ್ಲೆಂದ ಸಂಧಿ ಅನ್ನೋ ಶಬ್ದದ ಮೇಲೆ ಶ್ಲೇಷ ಅಲಂಕಾರ ಮಾಡ್ತಾರೆ ನೀನು ನಮ್ಮ ಅಣ್ಣನ ಜೊತೆಯಲ್ಲಿ ಸಂಧಿ ಮಾಡಿಕೊ ಆದರೆ ನಿನ್ನ ಶರೀರದ ಸಂಧಿ ಇದೆಯಲ್ಲ ಜಾಯಿಂಟ್ಸ್ ಇದೆಯಲ್ಲ ಆ ತೊಡೆಯನ್ನು ಮುರಿಯುವುದು ನಿನ್ನ ತಮ್ಮನ ರಕ್ತವನ್ನು ಕುಡಿಯುವುದು ಇದೆರಡನ್ನೂ ಮಾಡಿದ ಹೊರತು ಯುದ್ಧ ನಿಲ್ಲೋದಿಲ್ಲ ಕೃಷ್ಣೋ ಮಾ ದೇವಿಕಿ ಪುತ್ರೋ ನಾನ್ಯೋ ವೇದೇಹ ಕಶ್ಚನ ಕೃಷ್ಣ ಬಂದರೂ ತಿಳಿಯೋಕ್ಕಾಗೋದಿಲ್ಲ ಆದ್ದರಿಂದ ಯುದ್ಧ ಮುಂದುವರೆದೇ ತೀರುತ್ತೆ ಅಂತ ಭೀಮ ಕೂಗಾಡ್ತಾನೆ ಆ ರಾತ್ರಿ ಇನ್ನೊಂದು ಆಶ್ಚರ್ಯವಾಗ್ತದೆ ಭೀಷ್ಮ ಮಲಗಿರುವ ಜಾಗಕ್ಕೆ ಕರ್ಣನೇ ಬಂದು ತಾತ ನಾ ಮಾಡಿದ ತಪ್ಪಾಯಿತು ನಿಮಗೆ ಈ ಗತಿ ಆಯಿತೆ ಅಂತ ಕೇಳುವಾಗ ರಾಧೇಯ ಅಂತ ಅಭಿವಾದನೆ ಮಾಡಿದರೆ ಭೀಷ್ಮ ಹೇಳ್ತಾನೆ ನೀನು ರಾಧೇಯನಲ್ಲ ನೀನು ಕೌಂತೇಯ ನಿನ್ನಲ್ಲಿ ಒಳ್ಳೊಳ್ಳೆ ಶಕ್ತಿ ಇದೆ ಅಂತ ನನಗೆ ಗೊತ್ತು ನಾನು ನಿನ್ನ ಜಗ್ಗಿಸ್ತಾ ಇದ್ದದ್ದು ನಿನ್ನ ಮೇಲೆ ಕೋಪದಿಂದ ಅಂತಲ್ಲ ದುರ್ಯೋಧನ ಶಕ್ತಿ ಕುಗ್ಗಿದರೆ ಅದರಿಂದ ಇಬ್ಬರಲ್ಲಿ ಶಾಂತಿ ಉಂಟಾಗಬಹುದು ಅಂತಲೇ ಹೊರತು ನಿನಗೆ ಈ ದುರ್ಬುದ್ಧಿ ಬಂದದ್ದಕ್ಕೆ ಕಾರಣ ಜಾತೋಸಿ ಧರ್ಮಲೋಪೇನ ಮದುವೆ ಆಗೋದಕ್ಕೆ ಮುಂಚೆ ನಿನ್ನ ತಾಯಿ ನನ್ನ ಹಡೆದಳು ತತಃ ಇಯಂ ಬುದ್ಧಿ ದೃಶ್ಯ ಅದಕ್ಕೆ ನಿನ್ನ ಬುದ್ಧಿ ಹೀಗಾಯಿತು ಅಂಥೇಳಿ ಆ ಹತ್ತನೇ ದಿವಸ ಯುದ್ಧ ಮುಗಿಯಿತು ಭೀಷ್ಮರ ಪತನದಲ್ಲಿ ಆ ಯುದ್ಧ ಮುಗಿಯಿತು